ಗುಪ್ತ ಚಕ್ರವರ್ತಿಗಳು ವರಾಹವನ್ನು ಲಾಂಛನವನ್ನಾಗಿ ಧ್ವಜದಲ್ಲಿ ಹಾಕಿದರು ವರಾಹ ಲಾಂಛನ ಅವರು ಛಾಪಿಸಿದ ನಾಣ್ಯಗಳ ಮೇಲೆ ವರಾಹದ ಗುರುತಿತ್ತು ಅದು ನಾಣ್ಯಗಳಿಗೆ ವರಾಹ ಅಂತ ಹೆಸರಾಯಿತು ಎರಡು ವರಾಹ ಕೊಟ್ಟರು ಮೂರು ವರಾಹ ಕೊಟ್ಟರು ಅದನ್ನೇ ವಿಜಯನಗರ ಎತ್ತಿ ಹಿಡಿದರು ನಮ್ಮ ಚಿಕ್ಕದೇವರಾಜ ಒಡೆಯರು ಕರ್ನಾಟಕದಲ್ಲಿ ವರಾಹ ಇಲ್ಲವಲ್ಲ ಅಂತ ಶ್ರೀಮುಷ್ಣಂ ಕ್ಷೇತ್ರದಿಂದ ವರಾಹನನ್ನ ಬಿಜು ಮಾಡಿಸ್ಕೊಂಡ್ಬಂದು ಸಣ್ಣ ಶ್ವೇತ ವರಾಹ ಮೂರ್ತಿ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನ ಕಟ್ಟಿಸಿದರು ಅವ ಮೈಸೂರಿರಲಿಲ್ಲ ಆ ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ ನೆಲಸಮ ಮಾಡಿದ ಬರೆದಿದ್ದಾರೆ ಕಥೆಯನ್ನ ಆಮೇಲೆ ಆ ಮೂರ್ತಿ ರಣಜೀರಿ ಕಂಠೀರವರಾಜ ಒಡೆಯರು ಮೈಸೂರು ಅರಮನೆ ಬಾಗಿಲಲ್ಲಿ ದಕ್ಷಿಣದಲ್ಲಿಟ್ಟರು ಸ್ವಾಮಿ ಟೆಂಪಲ್ ಪಾಳ್ ಬಿದ್ದು ಕೂತಿದೆ ಹಾಳು ಮುಜಾಯಿ ಡಿಪಾರ್ಟ್ಮೆಂಟ್ನಿಂದ ಅದ್ರ ಮಹಿಮೆ ಗೊತ್ತಿಲ್ಲ ಅವರಿಗೆ ವರಾಹ ಅವತಾರ ವಾರಾಹಮಾಸ್ಥಿತವತೋ ವಪುರದ್ಭುತಂತೆ ಸ್ವಾಮಿ ಏನು ಅದ್ಭುತವೋ ನಿನ್ನ ರೂಪ ಅಂದರು ಇಲ್ಲಿ ವೇದಾಂತೇಶ್ಕರು ಅದರಲ್ಲಿ ಒಂದು ರಸ ಸನ್ನಿವೇಶವನ್ನು ಅನುಭವಿಸ್ತಾರೆ ದಕ್ಷಿಣ ಪಾಣಿ ಪಂಕಜ ಪುಟೇ ಹೇಗೆತ್ತಿದ್ದಾನೆ ಬರಾಹ ಕೊಂಬಿನಿಂದ ಕೋರೆದಾಡಿಯಿಂದ ಮೇಲೆ ಕೆತ್ತಿದ್ದಾನೆ ದಕ್ಷಿಣ ಪಾಣಿ ಪಂಕಜ ಪುಟೆ ಪಾದಾಂಬುಜ ಭೂದೇವಿಯ ಎರಡೂ ಪಾದಗಳನ್ನು ತನ್ನ ಬಲಗೈಯಲ್ಲಿ ಇಟ್ಕೊಂಡಿದ್ದಾನಂತೆ ದೇವಿಗೆ ಸೇವೆ ಕೊಟ್ಟನೆ ಭಗವಂತ <clears throat> ನಿಮ್ಮ ಯಜಮಾನರಾಗಿ ಮಾಡಬೇಕು ಪತ್ನಿ ಆ ಹೆಸರಿಟ್ಕೊಂಡಿದ್ದೀರಿ ನೀವು ಪತ್ನಿ ಸ್ವರೂಪ ಅರ್ಥ ಮಾಡ್ಕೋಬೇಕು ಭೂಮಿಯನ್ನ ರಕ್ಷಣೆ ಮಾಡುವಂತ ತಾಯಿ ಇದ್ರೆ ಅಷ್ಟೇ ಅಲ್ಲ ತಲೆ ಮೇಲೆ ಕೂರಿಸ್ಕೋಬೇಕು ಮೂರ್ಧ ನಂಪತ್ಯುರಾರೋಹ ಮಂತ್ರ ಇದೆ ಇದು ಆದಿಶೇಷ ರೂಪದಲ್ಲಿ ಭಗವಂತ ಭೂಮಿಯನ್ನು ತಲೆ ಮೇಲಿಟ್ಕೊಂಡಿದ್ದಾನೆ ಹೇಳಿದ ವೈಭವ ಇಲ್ಲಿ ನೋಡಿ ಭೂದೇವಿಗೆ ಎಷ್ಟು ದೊಡ್ಡ ವೈಭವ ಪತ್ಯುರ್ದಕ್ಷಿಣ ಪಾಣಿ ಪಂಕಜ ಪುಟೇ ವಿನ್ಯಸ್ತ ಪಾದಾಂಬುಜ ಬಲಗೈಲಿ ಇಲ್ಲಿ ಬಾಯ್ ಸಂಕೋಚ ಪಟ್ಕೋಬೇಡ ಅಂತ ಈ ಕಡೆ ಅವಳ ಪಾದಗಳಿಗೆ ಕೈಯನ್ನಾಸರೆ ಕೊಟ್ಟ ವಾಮಂ ಪನ್ನಗ ಸಾರ್ವಭೌಮ ಸದೃಶಂ ಪರ್ಯಂಕಯಂತೆ ಭುಜಂ ಪನ್ನಗ ಸಾರ್ವಭೌಮ ಆದಿಶೇಷಂತಿರುವ ದೊಡ್ಡದಾದ ತನ್ನ ತೋಳನ್ನ ಪರ್ಯಂಕಯಂತೆ ಭುಜಂ ಅನಾಮತ್ತಾಗಿ ನೀನು ಮಲಕೋ ಇಲ್ಲಿ ಅಂತ ಭೂದೇವಿ ತಲೆಯನ್ನಲ್ಲಿಟ್ಟುಕೊಂಡಿದ್ದಾನೆ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಬಲಗೈಲಿ ಪಾದ ಎತ್ತಿದ್ದಾನೆ ಜನ್ನ ಅಳಹಿ ವರ ಅವತಾರ ತೊಡಿ ಅಳಹಿ ಬಲಗೈ ಆಶ್ರಯ ಕೊಟ್ಟ ಪಾದ ಪದ್ಮ ಪೀಠ ಮಾಡಿದ ಎಡಗೈಯನ್ನು ತಲೆದಿಂಬನ್ನಾಗಿ ಮಾಡಿದ ಅನಾಮತ್ತಾಗಿ ಮಲ್ಕೊಂಡಿದ್ದಾಳೆ ಲಕ್ಷ್ಮೀದೇವಿಯ ಕಪೋಲ ಭಗವಂತನ ಕಿವಿ ಹತ್ತಿರ ಮುಟ್ಟುತ್ತಾ ಇದೆ ಪೋತ್ರ ಸ್ಪರ್ಶಲ ಸತ್ಕಪೋಲ ಫಲಕ ಫುಲ್ಲ ರವಿಂದೇ ಕ್ಷಣ ಊರುಗಣ್ಣಲ್ಲಿ ನೋಡಿದ ಯಜಮಾನರನ್ನ ಪರವಾಗಿಲ್ಲ ವರಾಹ ರೂಪ ನನ್ನ ಇದಕ್ಕೆ ಸ್ವಾಮಿ ನೀವು ಯಾವ ವೇಷ ಹಾಕಿದ್ರು ಚೆನ್ನಾಗಿರುತ್ತೆ ನಿಮ್ಮದು ಆಹಾ ಎಂಥ ದಿವ್ಯವಾದ ಸ್ವರೂಪ ಸ್ಪರ್ಶದಿಂದಲ್ಲ ಸತ್ಕಪೋಲ ಫಲಕ ಪುಳಕಿತವಾಯಿತು ಮೈ ನಮ್ಮ ಯಜಮಾನರು ಎಲ್ಲ ಅವಸ್ಥೆಯಲ್ಲೂ ಚೆನ್ನಾಗಿರ್ತಾರಲ್ಲ ಕೋಟ್ ಹಾಕೊಂಡ್ರು ಪ್ಯಾಂಟ್ ಹಾಕೊಂಡ್ರು ಇನ್ಯಾವುದೋ ಒಂದು ದರಿದ್ದ ಚಡ್ಡಿ ಬಂದಿದೆಯಪ್ಪ ಏನು ಹೇಳ್ತಿರೋದು ಬರ್ಮುಡಾ ಚಡ್ಡಿ ಅಂತೆ ಅದು ಲಕ್ಷಣವಾಗಿ ಗರ್ಗಸ್ಥಲ್ ಕೊಯ್ದಾಗಿರುತ್ತೆ ಅದು ತೋಟ ಕೆಲಸ ಮಾಡುವಾಗ ಕೆಲವು ಕಡೆ ಮನೆಯಲ್ಲಿ ಯಜಮಾನರು ಆ ಬರ್ಮುಡ ಚಡ್ಡಿ ಹಾಕೊಂಡಿರ್ತಾರೆ ನಮ್ಮ ರೈತರು ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು ಚಡ್ಡಿ ಕೆಂಪ ಅಂತ ಒಬ್ಬ ಇದ್ದ ಯಾವಾಗಲೂ ಹರ್ಕ್ ಚಡ್ಡಿ ಹೊಸದು ಕೊಡಿಸಿದ್ರು ಮಣ್ಣಲ್ಲಿ ಆಡಿಸಿ ಹಾಕೋಣ ಬಾಬಾ ನಮ್ಮ ಯಜಮಾನರು ಚೆನ್ನಾಗಿದ್ದಾರೆ ಭೂಮಿ ಕೆಸರಲ್ಲಿ ಬಿದ್ದಲು ಅವಳನ್ನ ಮೇಲೆ ಕೆತ್ತಿದ್ದಾನೆ ಕೆಸರಂಟ್ಕೊಂಡಿದೆ ಮೇಲೆ ಕೆತ್ತಿದ್ದಾನೆ ಓತ ಸ್ಪರ್ಶಲ ಸತ್ಕಪೋಲ ಫಲಕ ಫುಲ್ಲ ಅರವಿಂದೇ ಕಣ ಕಣ್ಣು ಅರಳಿಸಿ ತನ್ನ ಕಷ್ಟವನ್ನು ಮರೆತು ಹಿರಣ್ಯಾಕ್ಷ ಕೊಟ್ಟ ಪೀಡೆಯನ್ನು ಮರೆತು ಯಜಮಾನರ ಸಂಘದಲ್ಲಿ ಸಂತೋಷಪಟ್ಟುಕೊಂಡವಳು ತಾಮೇ ಪುಷ್ಯತು ಮಂಗಳ ದಿನಂ ಸರ್ವಾಣಿ ಸರ್ವಂ ಸಹ ನನಗೆ ಸರ್ವದಾ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಗಿಸಿಬಿಟ್ರು ಅಲ್ಲಿ ಕೇಳ್ತಾಳೆ ಸ್ವಾಮಿ ಈ ಭೂಮಿ ನನ್ನ ಮೇಲಿರ್ತಕ್ಕಂಥ ಮಕ್ಕಳು ಅಜ್ಞಾನಿಗಳು ನಿಮ್ಮನ್ನ ವೇದಶಾಸ್ತ್ರಗಳನ್ನು ತಿಳಿದು ಪ್ರಪತ್ತಿ ಮಾಡೋಕೆ ಬರೋದಿಲ್ಲ ಸುಲಭವಾಗಿ ನಿಮ್ಮನ್ನು ವಾಪಸ್ ಹೊಂದುವುದಕ್ಕೆ ಸಂಸಾರ ಬಿಡಿಸುವುದಕ್ಕೆ ಒಂದು ಸುಲಭೋಪಾಯ ಹೇಳ್ತೀರಾ ಅಂತ ಆ ಹೊತ್ತಲ್ಲಿ ಕೇಳ್ತಾಳೆ ಅದು ಒಳ್ಳೆ ಮೊಮೆಂಟ್ ಅಂತೆ ಅದು ಆಗ ಭಗವಂತ ನಾಲ್ಕು ಶ್ಲೋಕಗಳನ್ನು ಹೇಳ್ತಾನೆ ವರಾಹ ಚರ್ಮ ಶ್ಲೋಕ ಇದರ ಮೇಲೆ ವೇದಾಂತೇಶಕರು ರಹಸ್ಯ ಶಿಖಾಮಣಿ ಅಂತ ಒಂದು ಗ್ರಂಥ ಬರೆದರು ಎಲ್ಲ ಅವತಾರಗಳನ್ನು ಬಿಟ್ಟು ವರಾಹ ಅವತಾರದ ಮೇಲೆ ಗದ್ಯ ಗ್ರಂಥ ರಹಸ್ಯ ಶಿಖಾಮಣಿ ಈ ನಾಲ್ಕು ಶ್ಲೋಕದ ಮೇಲೆ ವ್ಯಾಖ್ಯಾನ ಅದರಲ್ಲಿ ಉಳಿದಿದ್ದ ಒಂಬತ್ತು ಅವತಾರವನ್ನು ನಿವಾಳಿಸಿ ಕೆಳಗೆ ಹಾಕಿ ವರಾಹ ಅವತಾರಂ ಪೋಲೆ ಅವರ ಮುಂಡೋ ಸಿದ್ಧಾಂತ ಮಾಡ್ತಾರೆ ಆದ್ರಿಂದ ಇದು ಭೂದೇವಿ ವೈಭವ ಅವಳು ಎಲ್ಲವನ್ನು ಸಹಿಸ್ತಾಳೆ ಸೀತಾದೇವಿ ವಿಶೇಷವಾಗಿ ಭೂದೇವಿ ಅಂಶ ಅಂತ ನಾವು ಹೇಳ್ತೇವೆ ಇದು ಎರಡನೇ ದೇವಿ ಮಾಡುವ ಕೆಲಸ ಒಂದೇ ವೃಷಗಿರೀಶಸ್ಯ ಮಹಿಷೀಂ ವಿಶ್ವಧಾರಿಣೀಂ ಪ್ರತಿಘಾತಾನಾಂ ಕ್ಷಮಯ ವಾರಣಂ ಯಥ ಯೋಗ ಮಾರ್ಗದಲ್ಲಿಯೂ ಭೂ ಇದ್ರೆ ಭುವ ಸುವ ಮಹಾ ಭೂಮಿ ಇಲ್ಲದೆ ಇದ್ರೆ ಯೋಗಕ್ಕೂ ದಾರಿಯಿಲ್ಲ ಇನ್ನೊಬ್ಬ ಭಗವಂತನ ಮಹಿಳೆ ನಿಶಾಮಯಿತು ಮಾಂ ನೀಳ ಇವತ್ತಿದು ಐದು ನಿಮಿಷ ಚುಟಿಗೆ ಮುಗಿಸಿ ಮುಂದಿನ ಶ್ಲೋಕ ತಗೋಬೇಕು ಅಂತಿದ್ದೆ ಎಲ್ಲಿ ಬಿಡ್ತಾನೆ ಭಗವಂತ ನನ್ನ ಮೇಲೆ ನೀಳಾದೇವಿಯ ಕೃಪೆ ಉಂಟಾಗಲಿ ನಿಶಾಮಯಿತು ಮಾಂ ನೀಳ यद्भोगपटलैर्ध्रुवम् ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶು ಅದರ್ಶನಂ ದಯೇಂದ್ರೇನು ರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಸಾಂಖ್ಯ ಮತವನ್ನು ನಿರೂಪಣೆ ಮಾಡಿ ಖಂಡಿಸುವ ಸಂದರ್ಭದಲ್ಲಿ ದಯಾನಾಮ ಪರದುಃಖ ಅಸಹಿಷ್ಣುತಾ ಅಂತ ಬರೋದು ಸುಲಭವಾಗಿ ಶಬ್ದ ಅರ್ಥ ಆಗುತ್ತೆ ನೋಡಿ ದಯೆ ಎಂದರೆ ಇತರರ ದುಃಖವನ್ನ ಕಂಡು ಸಹಿಸದೇ ಇರುವಂತಹ ಸದ್ಗುಣ ಅರ್ಥವಾಯ್ತೆ ಅರ್ಥವಾದ್ರೆ ಮುಂದಕ್ಕೆ ನನ್ನ ಉಪನ್ಯಾಸ ನಿಲ್ಲಿಸಬಹುದು ದಯವಿಟ್ಟು ಅರ್ಥ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ತೆಂಗಲೆ ಬಡಗಲೆ ಜಗಳ ಅವಕಾಶವಾದಂತಹ ಒಂದು ವಾಕ್ಯ ಅದು ಜಗಳ ನಾವು ಹೇಳ್ತೀವಿ ರಸ ಸ್ವರೂಪ ಇಬ್ಬರು ಹೇಳುವುದು ಚೆನ್ನಾಗಿ ಎರಡೂ ಪಕ್ಷದಲ್ಲಿ ದಯಾನಾಮ ಪರದುಃಖ ಅಸಹಿಷ್ಣುತ್ವಂ ಅಂತ ಯಾವನೊಬ್ಬ ಹರಕಲು ಬಟ್ಟೆ ಹಾಕೊಂಡಿದ್ದಾನೆ ಚಳಿ ಹೊರೆಯುವಂತಹ ಗಾಳಿ ನಡುಗ್ತಾ ಇದ್ದಾನೆ ದೇವಸ್ಥಾನದ ಬಾಗಿಲು ಕೈ ತುಂಬ ಪೊಂಗಲ್ ತಗೊಂಡು ಹೋಗ್ತಾ ಇರ್ತೀರಿ ಬೆಳಗ್ಗೆ ಧನುರ್ಮಾಸ ಇನ್ನೇನು ಬಂತು ಅವನ್ ನೋಡ್ತೀರಿ ಅವನಿಗೆ ಸರಿಯಾದ ಬಟ್ಟೆ ಇಲ್ಲ ಹರಕಲು ಬಟ್ಟೆ ಕೊರೆಯುವ ಚಳಿ ಕೊಳಕ ತಲೆ ಕೂದಲು ಹುಚ್ಚಿನಂತಾಗಿದ್ದಾನೆ ತಿಂದು ಎಷ್ಟು ದಿವಸ ಆಯಿತೋ ಎಲಬುಗೂಡು ಕಾಣಿಸ್ತಾ ಇದೆ ಅವನ್ನ ನೋಡಿ ನೀವೇನು ಮಾಡ್ತೀರ ಅವಾಗ ನಿಮಗೆ ಇದ್ರೆ ಏನು ಮಾಡ್ತೀರಿ ಪರ ದುಃಖ ಅಸಹಿಷ್ಣು ಅಂದ್ರೆ ಅವ್ನ ದುಃಖ ನೋಡಲಾರದೆ ನೋಡಲಾರದೆ ಇದ್ದದ್ದು ಇದು ನೆಗೆಟಿವ್ ಕ್ವಾಲಿಟಿನೋ ಪಾಸಿಟಿವ್ ಕ್ವಾಲಿಟಿನೋ ಅಂತ ನಿಮ್ಮ ಕೈ ಇದ್ದ ಪೊಂಗಲನ್ನು ಅವನು ಕೊಟ್ರೆ ಅಯ್ಯ ಯಾತಿಕ ಅವನಿಗೆ ತಿಪ್ಪೆ ಹಾಕಿದ್ರೆ ಏನು ಮಾಡ್ತೀರಿ ಅವನಿಗೆ ಚಳಿ ತಡೆಯೋಕ್ಕಾಗ್ತಿಲ್ಲ ನೀವು ಪೊಂಗಲ್ ಕೊಟ್ರೆ ಏನ್ ಮಾಡ್ಬೇಕಾ ಆತಲ್ಲಿ ಮೊದಲು ಅವನನ್ನು ಒಳ್ಳೆ ಮಾತಲ್ಲಾಡಿಸಿ ಯಾಕಪ್ಪ ನೀನು ಚಳಿ ನಡುಗ್ತಾ ಇದೆಯಲ್ಲ ಇಲ್ಲಿ ಬಾಯಿಲಿ ಕೂತ್ಕೋ ಮೊದಲು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ ಪ್ರಿಯವಾಕ್ಯವನ್ನು ಆಡಿದರೆ ಎಲ್ಲರಿಗೂ ಸಂತೋಷವಾಗುತ್ತೆ ಆ ಪ್ರಿಯವೂ ಹಿತವೂ ಆದ ಮಾತನ್ನೇ ಆಡಬೇಕು ಮಾತಿಗೂ ದರಿದ್ರವೇ ಸುಭಾಷಿತಕಾರರು ಹೇಳಿದರು ಎನ್ನಡ ತುಂಬ ಕಷ್ಟಪಡ್ರಿ ನಿಮಗೆ ತುತ್ಕೊಂಡು ಬರುತ್ತೆ ஏண்டா இந்த குளிர் தடுக்க முடியலையா என்னவோ ಸ್ವಾಮಿ ಯಾರೇ ಅನ್ನಕ್ಕೆ ಅವರು ಅಂಗಿ ಕುಡುಕಲಿ ಅನ್ನ ಪಂಡ್ರದು ನಿಮ್ಮ ಕೈಲಿ ಒಂದು ಉತ್ತರಿ ಆಯಿತು ಆ ಉತ್ತರಿಯವನ್ನೇ ಹೊತ್ತಿದ್ರಿ ಅವನ ಕಣ್ಣಲ್ಲಿ ನೀರು ಬರುತ್ತೆ ಬೇಡ ಸ್ವಾಮಿ ಏನಕ್ಕಿದೆ ಬೇಡ ನೀವು ವೈದಿಕರು ಹಾಕೊಂಡಿದ್ದೀರಿ ಉತ್ತರಿಯ ಇಲ್ಲಡ ನೀವು ಅವನು ಧರಿಸಿದ್ರಿ ಅದನ್ನ ಬಾಯಿಲಿ ಕರ್ಕೊಂಡು ಹೋದ್ರಿ ಮನೆಗೆ ಒಂದು ಬಕೆಟ್ ಬಿಸಿ ನೀರು ಕೊಟ್ಟು ಸ್ನಾನ ಮಾಡಿಸಿದ್ರಿ ನೀವು ತಿಳ್ಕೊಂಡ್ರಿ ಭಾಗವತರು ಇವತ್ತು ದೇವರಿಗೆ ನಾನು ಅಭಿಷೇಕ ಮಾಡಿದ್ದೇನೆ ಅವನ ಜಗಲಿ ಮೇಲೆ ಕೂಡ್ತಾನೆ ಇಲ್ಲಪ್ಪ ಸ್ನಾನ ಮಾಡಿದ್ದೀಯ ಬಾ ಒಳಗೆ ಬಾ ದರಿದ್ರ ರೂಪದಲ್ಲಿ ನಾರಾಯಣ ಬಂದಿದ್ದಾನೆ ಮನೆಗೆ ಕೂಡಿಸಿದ್ರಿ ಪೊಂಗಲ್ ಕೊಟ್ರಿ ಪ್ರಸಾದ ಕೊಟ್ರಿ ನಮ್ಮ ತೋಟದ ಕೆಲಸ ಇದೆ ಪಾತೆ ಗೀತಿ ಸರ್ ಮಾಡು ತಿಂಗಳಿಗೆ ದುಡ್ಡು ಕೊಡ್ತೀನಿ ಸೇವೆ ಮಾಡು ಅವನಿಗೊಂದು ಜೀವನ ಕಲ್ಪನೆ ಮಾಡಿದ್ವಿ ನೋಡಿ ಈ ಗುಣ ಹೇಗಿದೆ ಪರದುಃಖ ಅಸಹಿಷ್ಣು ಅಂದರೆ ಇಲ್ಲಿ ತನಕ ಹೋಗ್ಬೇಕದು ಆ ಹೊತ್ತಲ್ಲಿ ಅಯ್ಯೋ ಪಾಪ ಚಳಿಲಿದ್ದಾನೆ ಏನು ಮಾಡೋದು ಮನೆಗೆ ಹಾಗೆ ಹೋದರೆ ಇದು ಅರ್ಥವ ಪರದುಃಖದಲ್ಲಿ ಅದನ್ನು ಸಹನೆ ಮಾಡಲಾರದೆ ತಾತ್ಕಾಲಿಕವಾಗ ಅಯ್ಯೋ ಪಾಪ ನಮ್ಮ ಕಥೆ ನನಗೆ ಅಸಹಿಷ್ಣು ಅಂದ್ರೆ ಪರದುಃಖ ನಿರಾಚಕೀರ್ಷ ವೇದಾಂತೇಶ್ಕರು ಅಲ್ಲಿ ತನಕ ತಗೊಂಡು ಹೋದ್ರು ಅವನ ದುಃಖದಲ್ಲಿ ನೀವು ಪಾಲ್ಗೊಳ್ಳುವುದು ಒಂದಿದೆ ಪರದುಃಖ ದುಃಖಿತ್ವ ಅಂತ ಒಂದಿದೆ ಅಯ್ಯೋ ಪಾಪವೇ ಹೀಗಾಯ್ತೆ ವಿಚಾರಿಸೋದು ಒಬ್ಬರು ಮನೆಯಲ್ಲಿ ಯಾರೋ ಸತ್ರು ಸತ್ತವ್ರು ನೀವು ತಂದು ಕೊಡೋಕ್ಕಾಗೋದಿಲ್ಲ ಆ ಪರದುಃಖ ನಿರಾಶಕೀರ್ಷ ತನಕ ನಿಮ್ಗೆ ಆಗೋದಿಲ್ಲ ಅಲ್ಲಿ ಅಲ್ಲೇನು ಮಾಡ್ತೀರಿ ಹೋಗಿ ಅವ್ರ ಮನೆಯಲ್ಲಿ ಅವ್ರು ಹೋದ ದಿವಸ ಅಡುಗೆ ಪಡಿಗೆ ಮಾಡ್ಕೊಳ್ಳೋ ಸ್ಥಿತಿ ಇರೋದಿಲ್ಲ ಮಾಡಬಾರ್ದು ಅಂತ ಶಾಸ್ತ್ರ ಅಗ್ನಿ ಇಲ್ಲ ನೀವು ಅಡುಗೆ ಮಾಡಿ ತಗೊಂಡು ಹೋಗಿಟ್ರಿ ಏನಪ್ಪ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡ್ಬಿಟ್ಟು ಆ ಮಗು ಹೆದರ್ಬೇಡ ಕಾಣೋ ನಾನು ಇದ್ದೀನಪ್ಪ ಸ್ಕೂಲ್ ಸೇರಿಸ್ಬೇಕಾ ಕಾಲೇಜ್ ಸೇರಿಸ್ಬೇಕಾ ನಾನು ಇದ್ದೀನಪ್ಪ ಸಂದರ್ಭ ಧೈರ್ಯ ಕೊಟ್ಟು ಒಳ್ಳೆ ಮಾತನ್ನಾಡಿದ್ರಿ ಅವನ ದುಃಖದಲ್ಲಿ ಪಾಲ್ ತಗೊಂಡ್ರಿ ಆ ದುಃಖವನ್ನು ಪೂರ್ತಿ ನಿರಾಕರಣೆ ಮಾಡುವ ಶಕ್ತಿ ಇಲ್ಲದೇ ಇದ್ದವರು ನಾವು ಮನುಷ್ಯರು ಮಾಡುವ ಕೆಲಸ ಏನು ದುಃಖದಲ್ಲಿ ಪಾಲ್ಗೊಳ್ಳುವುದು ಶೇರಿಂಗ್ ಭಗವಂತನಿಗೆ ಸರ್ವಶಕ್ತನಿಗೆ not merely sharing he has the supreme power to remove your suffering ನಿಮ್ಮ ಕಷ್ಟಗಳನ್ನು ಕಳೆಯುವಂತಹ ಶಕ್ತಿ ಅವನಿಗಿದೆ ಸರ್ವೇಶ್ವರ ಸತ್ಪುರುಷರು ಕಿಂಚಿತ್ ಮನಸ್ಸಲ್ಲಿ ಧ್ಯಾನ ಮಾಡಿ ಅವನು ಒಳ್ಳೆಯದಾಗಲಿ ಎಂದು ಬಿಟ್ಟರೆ ಭಗವಂತ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ ಸದ್ಬುದ್ಧಿಯನ್ನು ಕೊಡುವಂತೆ ಧ್ಯಾನ ಮಾಡುವುದಕ್ಕಿಂತ ಇನ್ನೊಂದು ಕೆಲಸ ಇಲ್ಲ ನೀವು ಪೊಂಗಲ್ ಕೊಟ್ಟರೆ ತಿಂದು ಮುಗಿಸ್ಬಿಡ್ಬೋದು ಸದ್ಬುದ್ಧಿ ಕೊಡು ಮೋಕ್ಷದ ಕಡೆಗೆ ದಾರಿ ಕೊಡು ಒಳ್ಳೆ ದಾರಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಮೆಚ್ಚುವಂತೆ ಮಾಡು ಇಂಥ ಒಂದು ಭಾವನೆ ನಮಗೆ ಬರಬೇಕು ಅದು ಬರಬೇಕಾದ್ರೆ ಇದು ನೀಳಾದೇವಿಯ ಕೃಪೆ ಅಲ್ಲಿ ಬೇಕು ಅಂತಾರೆ ನೀಳಾದೇವಿ ಕರ್ತವ್ಯವನ್ನು ಎಲ್ಲಿ ಹೇಳಬೇಕು ತಿರುಪಾವೈ ಮುಪ್ಪು ಮೂವತ್ತು ಪದ್ಯಗಳಲ್ಲಿ ನೀಳಾದೇವಿಯ ಕೃಪಾ ಕಾರ್ಯವನ್ನು ಹೇಳ್ತಾರೆ ಎಲ್ಲ ತುಂಬ ಡೀಟೇಲ್ ಆಗಿ ಹೇಳಬೇಕು ಅಂತ ನಮಗೆ ಉದ್ದೇಶವಿದ್ರೂ ಅವಕಾಶಗಳಾಗೋದಿಲ್ಲ ತಿರುಪಾವೆಯಲ್ಲಿ ತಿರುವೆ துயிலடாய் உக்கமும் தற்றொழியும் தந்து மளாளனை இப்போதை எம்மை நீராட்டு ಆ ಪಾಶರ ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ಕುತ್ತು ಬೆಳಕೆರೆಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್ ಈ ಪಾಶುರಗಳಲ್ಲಿ ನೀಳಾದೇವಿ ವೈಭವವನ್ನು ನಾವು ಅನುಭವಿಸ್ತೇವೆ ನಿಶಾಮಯಿತು ಮಾಂ ನೀಳ ಅವಳಿಗೆ ನೀಳ ಅಂತ ಹೆಸರು ಶ್ರೀ ವೈಷ್ಣವರಲ್ಲಿ ನೀಳಾದೇವಿ ಹೆಸರು ಪ್ರಸಿದ್ಧ ನೀಲಮ್ಮ ನೀಲಮ್ಮ ಕಡಾಂಬಿ ವೀಣೆ ನುಡಿಸ್ತಾ ಇದ್ರು ನೋಡಿ ಮರಾಠಿಗರಲ್ಲಿ ಹೆಸರು ಉಂಟು ನೀಲಮ್ಮ ನೀಳ ನೀಳ ಅಂತ ಇದೊಂದು ಹೆಸರೇ ಸ್ವಾಮಿ ಅಂದ್ರೆ ಲೀಲಾ ಶಬ್ದದ ರೂಪಾಂತರ ನೀಳ ಭಗವಂತನಿಗೆ ವಿನೋದ ಸ್ವರೂಪಿಣಿ ಲಕ್ಷ್ಮೀ ಮತ್ತು ಭೂದೇವಿಯರನ್ನ ಮೀರಿಸಿದ ರೂಪವತಿಯಂತೆ ಅವಳು ಅವಳ ತಲೆಗೂದಲು ಒಂದು ಸಾಕು ಚೂಡಾಪದೇನ ಪರಿಗೃಹ್ಯ ತವೋತ್ತರೇಯಂ ಗೋತಾಸ್ಪತ್ರೆಯ ವೇದಾಂತೇಶಕರು ಚೂಡಾಪದೇನ ಪರಿಗೃಹ ಅವಳ ಗೋತಾದೇವಿ ಹೊದ್ದಿರುವ ಉತ್ತರೀಯವನ್ನ ತಲೆಯಿಂದ ಸ್ವೀಕಾರ ಮಾಡ್ತಾನಂತೆ ಅವಳು ಮುಡಿದುಕೊಟ್ಟ ಹೂವನ್ನ ಅವಳ ತಲೆಯ ಪರಿಮಳವು ಕೂದಲಲ್ಲಿದ್ದು ಸೇರ್ಕೊಂಡ್ತು ಹೂವಿಗೆ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನಂತೆ ಈ ಭೋಗ ಲಕ್ಷ್ಮೀದೇವಿಗಿಲ್ಲ ಈ ಭೋಗ ಭೂದೇವಿಗಿಲ್ಲ ಅದು ನೀಳಾದೇವಿಗೆ ಗೋದಾದೇವಿಗೆ ಮಾತ್ರ ಉಂಟು ಅಂತ ಅವಳ ತಾಯಿ ನನ್ನನ್ನು ಕಣ್ಬಿಟ್ಟು ನೋಡು ನಿಶಾಮಯಿ ತುಮ ನೀಳ ಯದ್ಭೋಗ ಪಟಲೈ ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶು ಅದರ್ಶನಂ ಅದು ದಯೆ ಅಂದರೆ ಇವಳ ದಯೆ ಎಷ್ಟು ರೂಪದ್ದು ಅಂದ್ರೆ ತನ್ನ ಪತಿ ತನ್ನ ರೂಪದಲ್ಲಿ ಎಷ್ಟು ಮಟ್ಟಿಗೆ ಮುಳುಗಿರ್ತಾನೆ ಅಂದ್ರೆ ನೀಳೆ ಪಕ್ಕದಲ್ಲಿದ್ದರೂ ಸಾಕು ಭೂದೇವಿಯನ್ನು ಶ್ರೀದೇವಿಯನ್ನು ಬಿಟ್ಟು ವಿಶೇಷವಾಗಿ ಇವಳನ್ನು ಅಂಟಿಸಿಕೊಂಡು ಅವಳ ಜೊತೆಯಲ್ಲಿ ಮುದ್ದಾಡ್ತಾನೆ ಚಲ್ಲಾಟ ಮಾಡ್ತಾನೆ ತುಂಬಾ ಯೋಗಕ್ಷೇಮ ಮಾಡ್ತಾನೆ ಈಳಾದೇವಿಯಲ್ಲಿ ತುಂಬಾ ಕೋಮಲಕಾಯೆ ಅವಳೇನ್ ಮಾಡ್ತಾಳೆ ಕಷ್ಟಪಡ್ತಾ ಇರ್ತಕ್ಕಂತಹ ತನ್ನ ಭಕ್ತರು ಮಕ್ಕಳು ತಪ್ಪನ್ನೇ ಮಾಡಿದ್ರು ಲೋಕದಲ್ಲಿ ಒಂದು ಕಣ್ಣನ್ನು ಅವರ ಮೇಲಿಟ್ಟು ಒಂದು ನಿಮಿಷ ಹಂಗೆ ಇವನು ಮುಡಿಚುಟ್ಟವರೆ ಕೈಲಿ ಕತ್ತಿ ತಗೊಂಡ್ರೆ ಭಗವಂತ ಒಂದು ಸ್ಮೈಲ್ ಬೀಸ್ತಾಳೆ ಭಗವಂತನ ಮೇಲೆ ಒಂದು ಮುಖದಿಂದ ಒಂದು ಮಂದಹಾಸವನ್ನು ಬೀಸಿದರೆ ಕತ್ತಿ ಜಾರಿ ಹೋಗುತ್ತೆ ಭಕ್ತ ದೋಷೇಶು ಅದರ್ಶನಂ ಭಕ್ತರ ದೋಷಗಳನ್ನು ನೋಡದೇ ಇರೋ ಹಾಗೆ ಮಾಡಿಬಿಡ್ತಾಳೆ ಎಷ್ಟೋ ವರ್ಷಗಳಾಗಿ ಹೋಯಿತು ಕತ್ತಿ ತುಕ್ಕು ಹಿಡಿದೋಯ್ತು ಏನೋ ಪಣಿಂಡ್ರಂದೇನೆ ಅದು ಎದಕ್ಕೆ ಏನೋ ಮಾಡ್ತಾ ಇದ್ದಲ್ಲ ಅಂತ ಅವನು ಪದೇ ಪದೇ ಜ್ಞಾಪಕ ಮಾಡಿದರೆ ತನ್ನ ಸೌಂದರ್ಯ ತನ್ನ ಆನಂದ ಮಗ್ನತೆಯಲ್ಲಿ ಈ ಭಕ್ತರು ಮಾಡುವ ತಪ್ಪುಗಳು ಅವನಿಗೆ ನೆನಪೇ ಬರದೇ ಇರೋ ಹಾಗೆ ಆ ಕಡೆ ಲಕ್ಷವೇ ಹೋಗಿದೆ ಅಂದರೆ ಕ್ಷಮೆಗಿಂತ ದೊಡ್ಡ ಗುಣ ದಯೆಗಿಂತ ದೊಡ್ಡ ಗುಣ ಅದನ್ನು ವೇದಾಂತೇಶಕರು ಗೋದಾಸ್ತುತಿಯಲ್ಲಿ ಅನುಭವಿಸಿರುವ ಒಂದೆರಡು ಪದ್ಯ ನಿಮಗೆ ಆರ್ದ್ರಾಪರಾಧಿ ನಿಜನೇಶು ಅಭಿರಕ್ಷಣಾರ್ಥಂ ರಂಗೇಶ್ವರಸ್ಯ ರಮಯ ವಿನಿವೇದ್ಯಮಾನೆ ಪಾರ್ಶ್ವೇ ಪರತ್ರ ಭವತಿ ಯದಿ ತತ್ರ ನಾಸೀತಿ ಪ್ರಾಯೇಣ ದೇವಿ ಪದನಂ ಪರಿವರ್ತಿತಂ ಸ್ಯಾತ್ ಆರ್ದ್ರಾಪರಾಧಿನಿ ಜನೇಪಿ ಅಭಿರಕ್ಷಣಾರ್ಥಂ ಆರ್ದ್ರಾಪರಾಧ ನಿನ್ನೆ ಮೊನ್ನೆ ಮಾಡಿದ್ದ ಅಪರಾಧವಲ್ಲ ಈಗ ಅಪರಾಧ ಮಾಡಿ ಒಬ್ಬರನ್ನ ಕೊಂದು ಕೈಯಿಂದ ರಕ್ತ ತೊಟ್ಟಿಕ್ತಾ ಇದೆ ಅಂತಹ ಒಂದು ಅಪರಾಧ ಒಬ್ಬ ಮಾಡಿದ್ದಾನೆ ಅಂಥವರನ್ನು ಬಿಡೋದಿಲ್ಲ ದೇವಿ ತಿಳಿಯ ಮಾಡಿದ್ದಾನೆ ಕ್ಷಮಿಸಬೇಕು ಅಭಿರಕ್ಷಣಾರ್ಥಂ ರಂಗೇಶ್ವರಸ್ಯ ರಮಯ ವಿನಿವೇದ್ಯಮಾನೆ ಪಕ್ಕದ ಲಕ್ಷ್ಮೀದೇವಿ ಕೂತಿದ್ದಾಳೆ ಅವಳು ಸ್ವಲ್ಪ ಅಸಹನೆ ಗೋದಾದೇವಿಯ ಅವ್ರು ನಮ್ಮ ಯಜಮಾನ್ರ ಕೆಲಸ ಮಾಡೋಕೆ ಬಿಡೋದಿಲ್ವಲ್ಲಮ್ಮ ನೀನು ಚಲ್ಲಾಟ ಮಾಡ್ತಾ ಇರ್ತೀಯ ನಗ್ತಾ ಇರ್ತೀಯ ಚಂಚಲ ಮಾಡಿಬಿಡ್ತೀಯ ಅವರನ್ನ ಸ್ವಲ್ಪ ತಾಳಿಲ್ಲಿ ಕತ್ತೀತು ಕಡಿದೋಯ್ತು ಇವ ತಪ್ಪು ಮಾಡಿದ್ದಾನೆ ಏನ ಅವನು ತಪ್ಪು ಮಾಡಿದ್ರೆ ಕಾಣೆ ಇಬ್ಬರು ಒಳೆಯಾಟ ಬಣ್ಣ ಏನ ಅರ್ಥ ಇವಳು ಸ್ವಲ್ಪ ಗಡ್ಸಾಗಿ ಹೇಳಿದ್ರೆ ದೇಶಕರು ಹೇಳ್ತಾರೆ ಗೋದಾದೇವಿ ನೀನು ಆ ಹೊತ್ತಲಲ್ಲಿ ಇಲ್ಲದೆ ಇದ್ರೆ ಆ ಹುಡುಗನ ಗತಿ ಏನಾಗ್ತಿತ್ತು ರಂಗೇಶ್ವರಸ್ಯ ರಮಯ ಯಜ್ಯಮಾನೆ ಲಕ್ಷ್ಮೀದೇವಿಯೇ ತನ್ನ ಮಕ್ಕಳನ್ನ ತಪ್ಪು ಮಾಡಿದವರು ಅಂತ ಒಪ್ಪಿಸುವುದಾದರೆ ಪಾರ್ಶ್ವೇ ಪರತ್ರ ಭವತಿ ಯದಿ ತತ್ರ ನಾಸೀತ್ ಲಕ್ಷ್ಮಿ ಹಿಂದೆಯೋ ಮುಂದೆಯೋ ಭೂದೇವಿ ಹಿಂದೆಯೋ ನೀನಿಲ್ದೆ ಹೋಗಿದ್ರೆ ಪ್ರಾಯೇಣ ದೇವಿ ಪದನಂ ಪರಿವರ್ತಿತಂ ಸ್ಯಾತ್ ಮುಖ ತಿರ್ಸ್ಕೊಂಡ್ಬಿಡ್ತಿದ್ದ ಭಗವಂತ ದಂಡಧರನಾಗದಿದ್ದ ಗೋದೇ ಗುಣೈ ಅಪನಯನ್ ಪ್ರಣತಾಪರಾಧಾನ್ ಭ್ರೂಕ್ಷೇಪ ಏವ ತವ ಭೋಗರಸಾನುಕೂಲ ಇವಳು ಎಷ್ಟು ಸುಂದರಿ ಅಂದ್ರೆ ಗೋದಾದೇವಿ ಒಂದು ಹುಬ್ಬು ಹಾರಿಸಿದರೆ ಸಾಕಂತೆ ಆಹ ಅಂತಾನೆ ಭಗವಂತ ಎಷ್ಟೋ ಕುಟುಂಬದಲ್ಲಿ ಹೀಗೆ ಇರಬಹುದು ಅಂತ ಕಾಣುತ್ತೆ ಆ ತೀಡಿ ತೀಡಿ ತೆಳ್ಳಗೆ ಮಾಡಿರ್ತಾರೆ ಕಾಮನ ಬೆಲ್ಲಿನ ಹಾಗೆ ಅದು ಭ್ರೂಕ್ಷೇಪಯೇವ ತವ ರಸಾನುಕೂಲ ಭಕ್ತರು ಮಾಡಿದ ತಪ್ಪನ್ನು ಭಗವಂತ ಕ್ಷಮಿಸುವುದರಲ್ಲಿ ಭಗವಂತನಿಗೂ ಲೀಲೆ ಗೋದಾದೇವಿಗೆ ಪರಮ ಸಂತೃಪ್ತಿ ಉಂಟು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅವರು ಒಳ್ಳೆ ಬುದ್ಧಿ ಬರಬೇಕು ಕರ್ಮಾನುಬಂಧಿ ಫಲದಾನದ ತಸ್ಯ ಭರ್ತು ಸ್ವಾತಂತ್ರ್ಯ ದುರ್ವ್ಯಸನ ಮರ್ಮಭಿಧಾನಿದಾನಂ ಸ್ವಾತಂತ್ರ್ಯ ಇದೆ ಜಗದೀಶ್ವರನಿಗೆ ಶಿಕ್ಷೆ ಮಾಡುವ ಹಕ್ಕಿದೆ ಆದರೆ ಜಸ್ಟಿಸ್ ಸಾಲದು ಟೆಂಪರ್ಡ್ ವಿತ್ ಮರ್ಸಿ ಆಗಬೇಕು ನೀವು ಹೇಳಿದೆ ಶೇಕ್ಸ್ಪಿಯರ್ನ ಕಥೆ ಈ ದಯಾಗುಣದ ಮೂರು ರೂಪಗಳು ಬೇಕಾದಷ್ಟು ಹೇಳ್ಬೋದು ಅನುಭವಿಸ್ಬೋದು ಈ ಮೂರು ದೇವಿಯರು ಮಾಡತಕ್ಕಂಥ ದಿವ್ಯವಾದ ಕೆಲಸ ಇವರು ಭಗವಂತನ ದಯಾ ಸ್ರೋತಗಳು ತಿರುಪತಿ ಬೆಟ್ಟದಿಂದ ಹರಿದು ಬರುವಂತಹ ನದಿ ರೂಪದಲ್ಲಿರತಕ್ಕವರು ಆದ್ದರಿಂದ ಅವರನ್ನೆಲ್ಲ ಸ್ತೋತ್ರ ಮಾಡಿದ ನಂತರ ಆಚಾರ್ಯರು ಈಗ ಮುಂದೆ ಭಗವಂತನನ್ನೇ ಸ್ತೋತ್ರ ಮಾಡ್ತಾರೆ ಇವತ್ತು ಸ್ವಲ್ಪ ಕಥೆ ಮುಂದಕ್ಕೆ ಹೋಗಿದೆ ನಾಲ್ಕೈದು ಶ್ಲೋಕ ಪರವಾಗಿಲ್ಲ ಬೇಷ್ ಕಮಪ್ಯನವಧಿಂ ವಂದೇ ಕರುಣಾವರುಣಾಲಯಂ ತಟಸ್ಥಾನಂ ಸ್ವಯಂ ವ್ಯಕ್ತಿ ದಯಾ ದಯಾಸ್ವರೂಪಿಣಿಯಾದ ದೇವಿಯರನ್ನ ವಿಶ್ವಕ್ಷೇನರನ್ನ ಗುರುಗಳನ್ನ ಆಚಾರ್ಯರನ್ನ ಆಳ್ವಾರರನ್ನ ಕೊಂಡಾಡಿದ ನಂತರ ಭಗವಂತನನ್ನೇ ಶ್ರೀನಿವಾಸನನ್ನು ಕೊಂಡಾಡ್ತಾ ಇದ್ದಾರೆ ಕಮಪ್ಯನವಧಿಂ ವಂದೇ ಕರುಣಾ ವರುಣಾಲಯಂ ವರುಣಾಲಯ ಅಂದ್ರೆ ಸಮುದ್ರ ವರುಣನ ಮನೆಯದು ಕಮಪಿ ಅನವಧಿಂ ಏನ್ ಹೆಸರು ಹೇಳಲಿ ಅವನಿಗೆ ಕಮಪಿ ಯಾವನೋ ಭಾವನು ಅನವಧಿಂ ಒಂದೇ ದಡವೇ ಇಲ್ಲದೆ ಸಮುದ್ರ ಇದು ಏನ್ರಿ ದಡ ಇಲ್ಲದೆ ಸಮುದ್ರ ಒಂದುಂಟೆ ಹೌದು ನೀವು ನೋಡಿರೋದೆಲ್ಲ ದಡ ಇರೋ ಸಮುದ್ರವೇ ಕರುಣಯಂ ಕಡಲ್ ಕಿಡಂದದೆ ಈ ಸಮುದ್ರ ಸೇತುವೆ ಕಟ್ಟೋದಕ್ಕೆ ಅವಕಾಶ ಕೊಡಲಿಲ್ಲ ರಾಮಾಯಣದಲ್ಲಿ ಅಲ್ಲಿ ಕರುಣಾನಿಧಿ ಕೂತಿದ್ದ ಎಂತ ಕಾಲೇಜ್ಲ ಪಡಿಚ ಎಂತೆಂಥ ಜನ ಹುಟ್ಟಿದ್ದಾರೆ ಸ್ವಾಮಿ ಭೂಮಿಗೆ ಭಾರವಾಗಿ ನನಗೆ ಕರುಣಾನಿಧಿ ಮೇಲೆ ಕೋಪ ಇಲ್ಲ ಅವತ್ತಿಂದ ಇಲ್ಲಿ ತನಕ ಏನ್ ಮಾಡಿದ್ದೇನೆ ಗೊತ್ತೇ ಲೇವಡಿ ಮಾಡಿ ಲೇಖನ ಬರೆದಿದ್ದೇನೆ ಬೈದಿದ್ದೇನೆ ದೇವರಿಗೆ ಪೂಜೆ ಮಾಡುವಾಗ ಅಂಥವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ಪ್ರಭು ಕೊಟ್ಟ ನಾ ಅಪ್ಪ ಸೊಲ್ಲಲಿ ಅಂತ ಎರಡು ದಿವಸದಲ್ಲಿ ಪ್ಲೇಟ್ ಬದಲಿ ಮಾಡಿದ ರಾಮ ಇರಲೇ ಇಲ್ಲ ಅಂದವನು ಕಟ್ಟುಕತೆ ಅಂತ ಹೇಳಿದವನು ಮಹಾರಾಯ ಅಲ್ಲ ಅವನು ಅವತಾರ ಪುರುಷ ಏಸು ರಷ್ಟೇ ಪವಿತ್ರ ಅಂತ ಇಷ್ಟಾರು ಒಪ್ಪಿಕೊಂಡ ಮಹಾರಾಯ ಆ ಸೇತುವೆ ತೂತ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಿನದು ಡ್ರಿಲ್ಲಿಂಗ್ ಮೆಷಿನ್ಸ್ ಬಾಡಿಗೆ ತಂದಿದ್ರು ಮುಳುಗಿ ಹೋಯಿತು ಅದನ್ನು ಎತ್ತೋದಕ್ಕೊಂದು ಕ್ರೇನ್ ತಂದರು ಕ್ರೇನ್ ಮುಳುಗಿ ಹೋಯಿತು ಡೈನಮೈಟ್ ಹಾಕಬೇಕಂತ ನೋಡಿದ್ರು ನಾವೆಲ್ಲ ಚಳುವಳಿ ಮಾಡಿದ್ವು ಬೀದಿಗಿಳಿದೆ ನಾನು ಮೈಸೂರಿನಲ್ಲಿ ಒಂದು ಮೈಲಿ ಜಾಥಾ ಉತ್ಸವ ಮಾಡಿ ಆ ಪ್ರವಚನವನ್ನು ಮಾಡಿದೆ ಇಲ್ಲಿ ಗೋಖಲೆ ಎಲ್ಲ ಆಯಿತು ಪತ್ರಿಕೆಯಲ್ಲೆಲ್ಲ ಬಂತು ನಾ ಹೇಳಿದೆ ಬಜರಂಗ ಬಲಿ ಹನುಮಂತ ಕೂತಿದ್ದಾನೆ ಸೇತುವೆ ಕೆಳಗಡೆ ಸುಮ್ಮನೆ ಇರ್ತಾನೆ ಏನವನು ಕರ್ನಾಟಕದ ಶಿಲ್ಪಿಗಳು ಕಟ್ಟಿ ಸೇತುವೆ ಅದು ಅಭಿಮಾನ ತಮಿಳುನಾಡವರು ಮಾಡಿದೆ ಆದರೂ ನೀವು ಚಳುವಳಿ ಮಾಡಬೇಕು ಕಪಿಗಳು ಕಟ್ಟಿ ಸೇತುವೆ ಬಳ್ಳಾರಿ ಕಡೆಯವರು ಒಳ್ಳೆ ಇಂಜಿನಿಯರ್ಗಳು ಯಾವ ಕಾಲೇಜಲ್ಲಿ ಓದಿದ್ರೋ ಗೊತ್ತಿಲ್ಲ ಎಂಜಿನಿಯರ್ ನಾನು ದೊಡ್ಡ ಲೇಖನ ಬರ ಎಷ್ಟು ಕಡೆ ಅಭಿಮಾನ ನನಗೆ ಜನ ಫೋನ್ ಮಾಡಿದ್ರು ಪತ್ರ ಹಾಕಿದ್ರು ಅಲ್ಲಯ್ಯ ಇಲ್ಲಿ ಶಿರುಗುಪ್ಪ ಅಂತ ಒಂದು ಊರು ನೋಡಿದ್ದೀರಾ ಕೇಳಿದ್ದೀರಾ ಬಳ್ಳಾರಿ ಹತ್ರ ಹೋಗಿದ್ದೀರಾ ಶಿರುಗುಪ್ಪ ಶಿಡ್ಲಘಟ್ಟ ಅಲ್ಲ ಅಲ್ಲಿ ಯಾವುದೋ ಒಂದು ಮೀಟಿಂಗ್ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ ನಾನು ಸುತ್ತಾಡದಿರೋ ಜಾಗ ಇಲ್ಲ ಆ ಶಿರುಗುಪ್ಪದಲ್ಲಿ ಮೂರು ನಾಲ್ಕು ತುಂಗಭದ್ರೆ ಅಣೆಕಟ್ಟುಗಳಿವೆ ಕೃಷ್ಣದೇವರಾಯನ ಕಾಲದ ಅಣೆಕಟ್ಟು ಒಂದು ಕಟ್ಟಿಗೂ ಸಿಮೆಂಟು ಇಟ್ಟಿಗೆ ಹಾಕಿಲ್ಲ ದೊಡ್ಡ ದೊಡ್ಡ ಬೌಲ್ಡರ್ಸು ದೊಡ್ಡ ದೊಡ್ಡ ಚಪ್ಪಡಿಗಳು ರೆಕ್ಟ್ಯಾಂಗ್ಯುಲರ್ ಶೇಪ್ ಅದು ಹೇಗೆ ಇಟ್ಟು ಕಟ್ಟಿದ್ದಾರೆ ಅಂದರೆ ಎಕ್ಸ್ಟ್ರಾ ನೀರು ಬಂದರೆ ಸಂದಿಯಲ್ಲಿ ಹರಿದು ಹೋಗಬೇಕು ಕಟ್ಟೆ ಮಾತ್ರ ಹಾಗೇ ಇರಬೇಕು ಒಂದಲ್ಲ ಮೂರು ನಾಲ್ಕು ಕಡೆ ನೋಡಿ ಬೆರಗಾದ ಏನು ಶಿಲ್ಪ ಏನು ಫೌಂಡೇಶನ್ನು ನಮ್ಮ ಕಿರಂಗೂರು ಸೇತುವೆ ಅಂತಿದೆ ಶ್ರೀರಂಗಪಟ್ಟಣ ಕಾವೇರಿಗೆ ಮೊದಲು ಕಟ್ಟಿದ ಸೇತುವೆ ಅದಕ್ಕೆ ವೆಲ್ಲೆಸ್ಲಿ ಬ್ರಿಡ್ಜ್ ಅಂತ ಹೇಳಿಟ್ರು ಬಡ್ಡಿ ಮಕ್ಕಳು ಅವರು ಕಟ್ಟಿದ್ದಲ್ಲ ಅದು ಕರ್ನಾಟಕ ಶಿಲ್ಪಿಗಳು ಕಟ್ಟಿದ್ದು ಫೌಂಡೇಶನ್ ಇಲ್ಲ ಕಲ್ಲು ಹೇಗೆ ನಿಲ್ಲಿಸಿದ್ರು ಗೊತ್ತಿಲ್ಲ ಬೇಲೂರು ಚೆನ್ನಕೇಶವನ ಅಮ್ಮನವರ ಸನ್ನಿಧಿಯಲ್ಲಿ ಮುಂದ್ಗಡೆ ಒಂದು ದೀಪಸ್ತಂಭ ಇಟ್ಟಿದ್ದರು ಇಷ್ಟು ದಪ್ಪದ ಕಂಬ ಅದ್ರ ಕೆಳಗಡೆ ಯಾವ ಮೂಲೆಯಿಂದ ಯಾವ ಮೂಲೆ ಒಂದು ಸಣ್ಣ ಕರ್ಚೀಫ್ ಹಾಕಿದ್ರು ಎಳೆದು ತಗೊಂಡ್ಬರ್ಬೋದು ಅದನ್ನ ಹೇಗೆ ನಿಲ್ಲಿಸಿದ್ದಾರೆ ಎಲ್ಲ ಕರುಣಾನಿಧಿ ನಿನ್ನ ತಮಿಳುನಾಡಿನಲ್ಲಿಯೇ ಬೃಹದೀಶ್ವರ ಟೆಂಪಲ್ ಅಂತ ಒಂದಿದೆ ತಂಜಾವೂರಿನಲ್ಲಿ ಅದರ ಮೇಲೆ ಶಿಖರಾಕಾರದಲ್ಲಿ ಒಂದು ದೊಡ್ಡ ಬಂಡೆಯನ್ನು ತೆಗೆದಿಟ್ಟಿದ್ದಾರೆ ಯಾವ ಆನೆಯಿಂದ ತೆಗೆಸಿದ್ರು ಕಟ್ಟಿದ್ರು ಮೊದಲು ಇದಕ್ಕೆಲ್ಲ ಉತ್ತರ ಹೇಳು ಆಮೇಲೆ ಹೇಳ್ತೇನೆ ಸೇತುವೆ ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಲೇಖನ ಬರೆದೆ ನಾನು ಇದನ್ನ ಮೇಲೆ ಪ್ರಕಟವಾಯಿತು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಆದರೆ ವಾನರವೀರರು ಅಷ್ಟೊಂದು ಅದ್ಭುತವಾದ ಸೇತುವೆಯನ್ನು ಕಟ್ಟಿಬಿಟ್ರು ರಾಮ ಸೇತುವೆ ಕಟ್ಟಿದ ಕಟ್ಟಿದ ಅಂದ್ರೆ ಕಾರಿತವ ಇನ್ನೊಬ್ಬರ ಕೈಲಿ ಮಾಡಿಸ್ದ ಅಂತ ಅದು ಆ ಸೇತುವೆ ಹದಿನಾಲ್ಕು ನೂರ ತೊಂಬತ್ತನೇ ಇಸ್ವಿ ತನಕ it was floating on the water entirely ಆಮೇಲೆ ಎರಡು ಸಲ ಮೂರು ಸಲ ಸುನಾಮಿ ಆಯಿತು ಸ್ವಲ್ಪ ಸ್ವಲ್ಪ ಭಾಗ ಮುಳುಗಿತು ಈ ಎಲ್ಲ ತಮಿಳುನಾಡಲ್ಲಿ ನಡೆದಾಗ ಒಂದು ಕಡೆಯಲ್ಲಿ ಇ ಟಿ ವಿ ಅಥವಾ ಈ C N N I B N ಅಂತ ಒಂದು ಬರುತ್ತೆ ಅದರ ವಾರ್ತಾವಾಹಿನಿ ಸಮಾಚಾರ ಕೊಡುವ ಒಬ್ಬ ಹೆಣ್ಣು ಮಗಳು ಆ ಸೇತುವೆ ಮೇಲೆಯೇ ನಿಂತುಕೊಂಡು ಮಾತನಾಡಿದ್ದು here I am standing on the bridge ಅವ್ರು ಹೇಳ್ತಾರೆ ಸೇತುವೆ ಇಲ್ಲ ಅಂತ ಇಲ್ಲಿದೆ ನೋಡಿ ಇಷ್ಟು ಅಗಲ ಇದೆ ಇಷ್ಟು ಉದ್ದ ಇದೆ ಸೇತುವೆ ಊರು ಶಾಂತವಾಗಿದೆ ತಮಿಳುನಾಡವರಿಗೆ ಈ ಸೇತುವೆ ಮೇಲೆ ಇಷ್ಟೊಂದು ಗಲಾಟೆ ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ತಮಿಳುನಾಡಿನವರು ಕರ್ನಾಟಕದವರಾಗಿದ್ರೆ ಗೊತ್ತಾಗ್ತಿತ್ತು ಅವರಿಗೆ ಆ ಸೇತುವೆ ಮೇಲೆ ಅಭಿಮಾನ ನಮಗೆ ರಾಮಚಂದ್ರ ಶಾಂತವಾಗಿ ಕಟ್ಟಿದ ಏನೋ ಜಾಗ ಕೊಡ್ತೀಯೋ ಕೊಡೋದಿಲ್ವೋ ವರುಣನನ್ನು ಕೇಳಿದ ಇವನು ಯಾಕೆ ಕೇಳಿದ ಅವನನ್ನ ಸುಮ್ಮನೆ ಇರಬೇಕು ಅಲ್ವ ರಾಮಚಂದ್ರ ವಿಭೀಷಣನ ಕೇಳಿದ ಏನಯ್ಯ ನಿಮ್ಮೂರಿಗೆ ಹೋಗ್ಬೇಕಲ್ಲ ಸಮುದ್ರ ದಾಟುವ ದಾರಿ ಯಾವುದು ಅವನು ಹೇಳಿದ ಸಮುದ್ರಂ ರಾಘವೋ ರಾಜ ಶರಣಂ ಮರಹತಿ ಸಮುದ್ರ ಶರಣಾಗತಿ ಮಾಡು ಅಂದು ಬಿಟ್ಟ ಅವನು ತಾನು ಮಾಡಿ ಶರಣಾಗತಿ ಆಯ್ತಲ್ಲ ತಲೆಗೆಲ್ಲ ಒಂದೇ ಮಂತ್ರ ನೀನು ಶರಣಾಗತಿ ಮಾಡು ಇದಕ್ಕೂ ಒಂದೇ ಸಪ್ತಮಿ ತಿಥಿ ನಾಗರ ಬಿಲ್ಲೆ ಹಾಕೊಳ್ಳೋಕ್ಕೂ ಒಂದೇ ತಿಥಿ ಹೇಳಿದಂತ ಪುರೋಹಿತ ತಲೆಗೆಲ್ಲ ಒಂದೇ ಮಂತ್ರ ಬೋಳ್ಸೋದೇ ಬಾಳಿಸೋದೋದೆ ಅಂದಾಗೆ ಅಯ್ಯೋ ಅಂತ ರಾಮಚಂದ್ರ ಶರಣಾಗತಿ ನಾನು ಅಂಗೀಕಾರ ಮಾಡಿಬಿಟ್ಟೆ ಮೂಢನಿಗೆ ಅದರ ಬೆಲೆ ಗೊತ್ತಾಗಲಿಲ್ವಲ್ಲ ಯಾರಲ್ಲಿ ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ ತೋರಿಸ್ಬೇಕಲ್ಲ ಅಂತ ಸಾಳುವಂದ ದರ್ಭಶಯನ ದರ್ಭೆ ತರಿಸ್ತಾ ಆ ಸಾವಿರ ಗಂಟೆ ಏನು ಹೋಯಿತು ಎಲ್ಲೋ ತಂದು ಕೊಟ್ಟರು ಕೋತಿಗಳು ಮೂರು ದಿವಸ ಅನ್ನಾಹಾರ ಬಿಟ್ಟು ಉಪವಾಸ ಮಾಡಿದ ಸಮುದ್ರ ಪ್ರತ್ಯಕ್ಷ ಆಗಬೇಕು ಹಠ ಮಾಡಿದೆ ಸಮುದ್ರ ಕನ್ಸಲ್ಟ್ ಮಾಡಿದ ಎಮರ್ಜೆನ್ಸಿ ಮೀಟಿಂಗು ಹೆಂಡ್ತೀರ್ನೆಲ್ಲ ಇಟ್ಕೊಂಡು ಹೆಂಡತಿ ಮಂತ್ರಿ ಅವನಿಗೆ என்ன பெருமாள் இப்படி சத்தியாகிரகம் பண்றாரு என்ன பண்றது வழி தெரியலையே ದೇವರೇ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಅಲ್ಲ ನಾನು ನೀರು ಜಲ ಜಲ ಅಂದ್ರೆ ಜಡ ಜಡ ಸ್ವಭಾವ ಕಲ್ಲು ಹಾಕಿದ್ರೆ ಮುಳುಗಬೇಕು ನನ್ನ ಸ್ವಭಾವ ಅವನೇ ಮಾಡಿದ್ದು ಸೇತುವೆ ಕಟ್ಟಬೇಕು ದಾರಿ ಕೊಡ್ತೀವೋ ಕೊಟ್ಟು ನನ್ನ ಮೇಲೆ ಚೌಕಾಶಿ ಮಾಡಿದ್ರೆ ನಾನೇನ್ ಮಾಡಲಿ ಸ್ವಾಮಿ ಅವ್ರ ಹೆಂಡತಿಯರೆಲ್ಲ ಹೇಳಿದ್ರು ನಾವೆಲ್ಲ ಮುಂದೆ ಹೋಗ್ತೇವೆ ಯಥಾ ಪ್ರಕಾರ ನೀನು ಹಿಂದೆ ಬರಬೇಕು ಎಲ್ಲ ಮುಂದಿಟ್ಕೊಂಡು ಬಂದ ಕಾಳಿಯ ಕೃಷ್ಣಾವತಾರದಲ್ಲಿ ಮಾಡಿದ ಹಾಗೆ ಪ್ರಭು ಕೇಳಿದ ಕೋಪವಂತ ಅವನಿಗೆ ಸಮುದ್ರ ಜಾಗ ಕೊಡು ನಾ ಹೋಗ್ಬೇಕು ಆ ಕಡೆ ಅಂದ್ರೆ ಎದುರಿಗೆ ಬಂದು ಮುಖ ತೋರಿಸೋದಕ್ಕೆ ಇಷ್ಟು ಲೇಟ್ ಆದ ಕೇಳಿದ್ರು ನಾನೇನು ಮಾಡಲಿ ಪ್ರಭುವಿಂದ ಆಮೇಲೆ ವಿಶ್ವಕರ್ಮನ ಮಗನ ಕೈಲಿ ಕಲ್ಲಾಕ್ತಿ ನಿಮ್ಮ ಹೆಸರನ್ನು ಬರೆಸಿ ತೇಲುತ್ತೆ ಅಂತ ದಾರಿ ಹೇಳ್ತ ಕಂಬರಾಮಾಯಣ ಹೇಳಿದ ಕರುಣಯಂ ಕಡಲ್ ಕಿಡಂದದೆ ಕರುಣ್ ಕಡಲ್ ನೋಕಿ ಇದು ಕಪ್ಪು ಸಮುದ್ರ ಕರುಂ ಕಲ್ ಕರುಂ ಕಡಲ್ ಆ ಕಪ್ಪು ನೀರಿನ ಎದುರುಗಡೆ ರಾಮ ಮಲಗಿದ್ದಾನೆ ಹೇಗೆ ಮಲಗಿದ್ದಾನೆ ಕರುಣಯಂ ಕಡಲ್ ಕಿಡ ಎಂದದು ಇದು ಒಂದು ಸಮುದ್ರ ಇದು ಕರುಣಾ ಸಮುದ್ರ ಉಪ್ ಸಮುದ್ರ ಹೇಳ್ತಾರಂತೆ ನೀ ಹೆಚ್ಚೋ ನಾನು ಹೆಚ್ಚೋ ನೀನು ಮುಳುಗಿಸುವವನು ನಾನು ತೇಲಿಸುವವನು ನಾನು ಕೃಪಾ ಸಮುದ್ರ ನೀನು ಬರೀ ಜಡಧಿ ಜಲಧಿ ನೀನು ಅಂತ ಹೇಳುವಂತೆ ಇಲ್ಲಿ ಆಚಾರ್ಯರು ಕಮಪಿ ಅನವಧಿಂ ಒಂದೇ ಕರುಣಾ ವರುಣಾಲಯಂ ಇದು ಕರುಣೆಯ ಸಮುದ್ರ ಎಲ್ಲ ಅವತಾರಗಳಲ್ಲಿ ಕರುಣೆ ಕರುಣೆ ಕರುಣೆ ದಶಾವತಾರದಲ್ಲಿ ಬರೀ ಕರುಣೆಯನ್ನು ನೋಡಬೇಕು ನೀವು ಮುಂದೆ ಎಂಟು ಒಂಬತ್ತನೇ ದಶಕದಲ್ಲಿ ತೋರಿಸ್ತಾರೆ ಮತ್ಸ್ಯಾವತಾರದಲ್ಲಿ ಇನ್ನೊಂದು ಏಳು ದಿವಸ ಎಂಟು ದಿವಸಕ್ಕೆ ಇಡೀ ಭೂಮಿ ಕೊಚ್ಚ ಹೋಗುತ್ತೆ ಅಂತ ಇವನು ವೈವಸ್ವತನಿಗೇನು ಗೊತ್ತಿರಲಿಲ್ಲ ಪಾಪ ಅವನು ತಮಿಳುನಾಡಿನವನು ಹೇಗಿದೆ ನೋಡಿ ಇದು ಸತ್ಯವ್ರತ ಕ್ಷೇತ್ರ ಭಾಗವತದಲ್ಲಿ ಬರೆದಿದ್ದಾರೆ ಕಾಂಚೀಪುರದ ಹತ್ರ ಪಾಲಾರ್ ಪೆನ್ನಾರ್ ನದಿ ಸಮೀಪದಲ್ಲಿ ಎಲ್ಲೋ ಇದ್ದವನು ಒಂದು ಮೇನ್ ರೂಪದಲ್ಲಿ ಬಂದ ಪರೀಕ್ಷೆ ಮಾಡಿದ ಇವನು ಕರುಣೆ ಇದೆಯಾ ನೋಡೋಣ ಅಂತ ಭಗವಂತ ಹುಡುಕುವುದು ಮನುಷ್ಯರಲ್ಲಿ ಕರುಣೆ ಇದೆಯನ್ನು ನೋಡ್ತಾನಂತೆ ಲಕ್ಷ್ಮಿ ಹುಡುಕಿದಳಂತೆ ಇಷ್ಟೊಂದು ದೇವತೆಗಳು ಕಾಯ್ಕೊಂಡಿದ್ದಾರೆ ನನ್ನ ಕೊರಳು ಕೂಮಾಲೆ ಹಾಕೋದಕ್ಕೆ ಸಮುದ್ರಮತನ ಕಾಲದಲ್ಲಿ ಯಾವನಲ್ಲಿ ಕರುಣೆ ಇದೆ ಅಂತ ನೋಡಿಕೊಂಡು ಶ್ರೀಮನ್ನಾರಾಯಣನ ಮಾಲೆ ಹಾಕಿದಲು ಭಾಗವತ ಓದಬೇಕು ಅಂತಂದಿದ್ದೇನೆ ವೇಳೆ ಇಲ್ಲ ಮುಟ್ಬಿಟ್ಟೆ ಅದರಲ್ಲಿದೆ ಕತೆ ತಿಳ್ಕೊಳ್ಳಿ ಕರುಣೆ ಇದ್ದವನೇ ಲೋಕದಲ್ಲಿ ಸಾರ್ವಭೌಮ ಬಲ ಶಕ್ತಿ ವೀರ್ಯ ತೇಜಸ್ಸು ಅದೆಲ್ಲ ಇರ್ಬೋದ್ರಿ ಕರುಣೆ ಇದ್ರೆ ಏನು ಪ್ರಯೋಜನ ಒಬ್ಬನಲ್ಲಿ ಬಲವಿದೆ ಕರುಣೆ ಇಲ್ಲ ದುರುಪಯೋಗ ಆಗುತ್ತೆ ಬಲ ಶಕ್ತಿ ಇದೆ ಕರುಣೆ ಇಲ್ಲ ದುರುಪಯೋಗವಾಗುತ್ತೆ ಜ್ಞಾನವಿದೆ ಕರುಣೆ ಇಲ್ಲ ದುರುಪಯೋಗವಾಗುತ್ತೆ ದೋಷ ಭವೇ ಇವರೇತೆ ಯತಿ ನಾಮದಯೇ ತ್ವಯಾ ವಿನಾಭೂತ ದಯ ಇಲ್ಲದೆ ಇದ್ರೆ ಭಗವಂತನ ಗುಣಗಳೆಲ್ಲ ದೋಷ ಆಗುತ್ತಿತ್ತು ಅಂದ್ಬಿಟ್ರು ವೇದಾಂತ ದೇಶಿಕರು ಅಂತಹ ಕರುಣಾ ಸಮುದ್ರ ಇವನು ಪಾಪ ಮಾಡಿದವರು ಪುಣ್ಯ ಮಾಡಿದವರು ಎಲ್ಲರಲ್ಲಿ ದೋಷೋ ಯದ್ಯಪಿ ತಸ್ಯ ಸತಾಮೇತದಗರ್ಹಿತಂ ರಾಮಾವತಾರದಲ್ಲಿ ಹೇಳಿದ ಕೃಷ್ಣಾವತಾರ ಹೇಳ್ತಾನೆ ಅಲ್ಲಿ ಅಭಯಂ ಸರ್ವಭೂತೇಭ್ಯೋ ದದಾಮಿಯೇ ತದ್ವ್ರತಂ ಮಮ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅರ್ಜುನನ ಕಣ್ಣು ನೀರನ್ನು ಒರೆಸಿದೆ ಏನು ಹಣೆ ಬರಹ ಇವನಿಗೆ ದೇವಿಕಿ ಪುತ್ರನಿಗೆ ಯುದ್ಧ ಭೂಮಿಯಲ್ಲಿ ಅರ್ಜುನನ ಕಣ್ಣೀರನ್ನು ಒರೆಸಿದ ಅದನ್ನು ನೋಡಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಇಪ್ಪಣಿಯವರು ಕರುಣೆ ಉಂಡೋ ಇಂಥದ್ದು ಒಂದು ಕರುಣೆ ಇದೆಯೋ ಕಮಪಿ ಅನವಧಿ ಒಂದೇ ವರುಣ ಆಲಯಂ ವೃಷಶೈಲ ತಟಸ್ಥಾನ ಯಾರಿಗೆ ಇದು ಕಟ್ಟೆ ಕಟ್ಟಿದ್ದಾರಂತೆ ವೃಷಶೈಲ ತಟಸ್ಥಾನ ಆ ಕರುಣಾ ಸಮುದ್ರ ಒಂದು ಬೆಟ್ಟದ ಮೇಲಿದೆ ಕೆಳಗಿದ್ದವರು ಕಾಣಿಸೋದಿಲ್ಲ ವೃಷಶೈಲ ತಟಸ್ಥಾನ ತಿರುಪತಿ ಬೆಟ್ಟದ ಮೇಲೆ ನಿತ್ಯವಾಸ ಮಾಡುವವರು ಕಾಣಿಸುತ್ತೆ ಅದು ಆ ಸಮುದ್ರ ಭೂಮಿ ಮೇಲಿರೋ ಸಮುದ್ರ ಕಾಣಿಸ್ತಾ ಇರುತ್ತೆ ಹೋಗ್ತಾ ಇದೆ ಅದು ಹೋಗ್ತಾ ಇರುತ್ತೆ ರಾಮೇಶ್ವರದಲ್ಲಿ ಸೇತು ಕರೆಯಲ್ಲಿ ಬೇಸ್ತು ಬಿದ್ದುಬಿಟ್ಟು ಚಿಕ್ಕ ವಯಸ್ಸು ನಮಗೆ ಇಲ್ಲೇ ಇದೆ ಹತ್ರ ಅಂತ ಕರ್ಕೊಂಡು ಹೋಗ್ಬಿಟ್ರು ನಮ್ಮಣ್ಣ ಹೋಗ್ತಾ ಇದ್ದೀವಿ ಮರಳು ಸುಡ್ತಾ ಇದೆ ಏಳು ಗಂಟೆ ಎಂಟು ಗಂಟೆಗೆ ನಿಂತ್ಕೊಳ್ಳೋಕೆ ಅವಕಾಶವಿಲ್ಲ ಎನ್ನ ಅಣ್ಣ ಸಮುದ್ರ ಮುಂದೆ ಹೋಗಿಂಟ್ರಿಕೆ ನಾವು ಬರ್ತೀವಿ ಅಂತ ಅದು ನಮ್ಮನ್ನು ಕಂಡು ಹೆದರಿ ಓಡ್ತಾ ಅಯ್ಯೋ ಮಾರೀಚರಂತೆ ಇಲ್ಲಡ ಹಿಂಗೆ ಇರ್ಕು ಹಿಂಗೆ ಇರ್ಕು ಹಿಂಗೆ ಇರ್ಕು ಕಣ್ಣು ಕಾಣಿಸುತ್ತೆ ಎಟ್ಕೋದಿಲ್ಲ ಸಮುದ್ರ ಬೆಟ್ಟದ ಮೇಲೆ ಇದೆಯಲ್ಲ ತಿರುಪತಿ ಬೆಟ್ಟದ ಮೇಲೆ ಏಡುಕೊಂಡಲವಾಡ ಅದು ಒಂದು ಸಮುದ್ರ ದೇವಸ್ಥಾನದ ಒಳಗಡೆ ಇದೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಯಾತಕ್ಕೆ ಕೇಂದ್ರ ಹತ್ರ ಬಿಡೋದೇ ಇಲ್ಲ ಅವರು ಏನಾದ್ರು ಉಪಾಯ ಮಾಡಿ ಹೋಗ್ಬೇಕು ನೀವು ಅವನ ಕೃಪೆ ನಿಮ್ಮ ಮೇಲೆ ಬಿದ್ದರೆ ಯಾರೋ ಅಕಸ್ಮಾತ್ ಒಂದು ಶಾಸ್ತ್ರ ಕಲಶಾಭಿಷೇಕ ಮಾಡಿಸಿದ್ರು ಉದ್ಯಾಸ್ಮಾನ ಸೇವೆ ಮಾಡಿಸಿದ್ರು ನಿಮಗೂ